बं चिकी बं चिकी धं भं भं बं चिकी बं चिकी बं भं भं बं चिकी बं चिकी बं भं भं बं चिकी बं चिकी बं भं भं आ ಬೇಟೆಗಾರರು ನಾವೆಲ್ಲ ಬೇಟೆಗಾರರು ನಾವೆಲ್ಲ ಈತಿ ಹಿಡಿದ ಚೂರರು ಎಲ್ಲ ಈತಿ ಹಿಡಿದ ಶೂರರು ಎಲ್ಲ ಹುಲಿ ಚಿರತೆಗಳ ಭಯವಿಲ್ಲ ಹುಲಿ ಚಿರತೆಗಳ ಭಯವಿಲ್ಲ ಕಾಡು ಮೇಡು ಎಲ್ಲ ಒಂದೇ ಹೊಟ್ಟೆಯ ಪಾಡು ಒಂದಿದೆ ಎಲ್ಲ ಕಾಡು ಎಲ್ಲ ಒಂದೇ ಹೊಟ್ಟೆಯ ಪಾಡು ಒಂದಿದೆ ಎಲ್ಲ ಬೇಟೆಗಾರರು ನಾವೆಲ್ಲ ಬಂ ಸಿಕ್ಕಿ ಬಂ ಸಿಕ್ಕಿ ಬಂ ಬಂ ಬಂ ಸಿಕ್ಕಿ ಬಂ ಸಿಕ್ಕಿ ಬಂ ಬಂ ಬಂ ಆಯಾರೋಲೆ ಆಯಾರೋಲೆ ಹೀಲಿಡುವ ಆ ಆನೆಗಳ ಭಂ ಸಿಕ್ಕಿ ಸಿಕ್ಕಿ ಭಂ ಹೀಲಿಡುವ ಚಿಕ್ಕಿ ಭಂ ಬಂ ಚಿಕ್ಕಿ ಚಿಕ್ಕಿ ಬಂ ಬಂ ಚಿಕ್ಕಿ ಚಿಕ್ಕಿ ಬಂ ಬಂ ಚಿಕ್ಕಿ ಚಿಕ್ಕಿ ಬಂ ಬಂ ಚಿಕ್ಕಿ ಚಿಕ್ಕಿ ಬಂ ಬೀಳಿಸುವಂತಹ ವೀರರು ನಾವು ಬೀಳಿಸುವಂತಹ ವೀರರು ನಾವು ಚಂಗನೆ ನೆಗೆಯುವ ಜಿಂಕೆಗಳ ಬಿಂಕದಿ ಸಂಗನೆ ನೆಗೆಯುವ ಬಿ- ಜಿಂಕೆಗಳ ಬಿಂಕದಿ ಹಿಡಿದು ತರುವೆವು ನಾವು ಹಿಡಿದು ತರುವೆವು ನಾವು ಓಡೋಡಿ ಬರುತ್ತಿದೆ ನಾಗಣ್ಣ ಓಡೋಡಿ ಬರುತ್ತಿದೆ ನಾಗಣ್ಣ ಕುಂಗಿಯ ಊದೋ ಬಾರಣ್ಣ ಕುಂಗಿಯ ಬಾರಣ್ಣ ಹತ್ತು ಮುಳುಗಿದು ನೋಡಣ್ಣ ಹತ್ತು ಮುಳುಗಿದು ನೋಡಣ್ಣ ಇಂದಿಗೆ ಬೇಟೆ ಸಾಕಣ್ಣ ಇಂದಿಗೆ ಬೇಟೆ ಸಾಕಣ್ಣ ಬಂತಿಕ್ಕಿ ಬಂತಿಕ್ಕಿ ಬಂ ಬಂ ಬಂ बं तिकि बं बं बं बं आयारोले आ